ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಆಧ್ಯಾತ್ಮಿಕ ಪೂಜಾ ಕ್ರಮದ ವಿವರವನ್ನು ಇನ್ನೊಂದು ರೀತಿಯಾಗಿ ತಿಳಿಸ್ತಾರೆ ಅನುಸಂಧಾನ ಯಾವ ರೀತಿಯಾಗಿ ಮಾಡಬೇಕು ಅಂತ ಪಾಪ ಕರ್ಮವು ಪಾದುಕೆಗಳನ್ನು ಲೇಪನವು ಸತ್ಪುಣ್ಯ ಶಾಸ್ತ್ರಾಲಾಪನವೇ ಶ್ರೀ ತುಳಸಿ ವೃತ್ತಿಗಳೇ ಸುಮನ ಕೋಪ ಕೋಪಧೂಪವು ಭಕ್ತಿಭೂಷಣ ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ದೀಪವೇ ಸುಜ್ಞಾನ ಆರಾರ್ತಿಗಳೇ ಗುಣಕಥನ ಪಾಪಕರ್ಮಗಳನ್ನು ಪಾದರಕ್ಷೆ ಅಂತ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಪುಣ್ಯಕರ್ಮಗಳನ್ನು ಗಂಧ ಗಂಧದ ಅನುಲೇಪನ ಮಾಡ್ತೀನಿ ಈ ರೀತಿಯಾಗಿ ಚಿಂತನೆ ಶಾಸ್ತ್ರಾಲಾಪನ ಅಂದರೆ ಶಾಸ್ತ್ರದ ಚಿಂತನೆ ಪಾಠ ಪ್ರವಚನಾದಿಗಳು ಶ್ರವಣ ಮನನ ನಿಧಿಧ್ಯಾಸನ ಅದನ್ನು ಶ್ರೀ ತುಳಸಿ ಅಂತ ಈ ರೀತಿಯಾಗಿ ಅರ್ಪಣೆ ಮಾಡಬೇಕು ಸುಮನೋ ವೃತ್ತಿಗಳೇ ಸುಮನ ಸುಮನ ಮನಸ್ಸಿನ ನಾನಾ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಆಲೋಚನೆಗಳೇನಿದೆ ಸತ್ಕರ್ಮಗಳನ್ನು ಮಾಡುವಂತಹ ಆಲೋಚನೆಗಳು ಅದೇ ಸುಮಾನ ಶ್ರೇಷ್ಠವಾಗಿರ್ತಕ್ಕಂಥ ಸುವಾಸನಾಭರಿತವಾಗಿರ್ತಕ್ಕಂಥ ಪುಷ್ಪಗಳು ಅಂತ ಅರ್ಪಣೆ ಮಾಡಬೇಕು ಕೋಪ ಧೂಪವು ಮಧ್ಯದಲ್ಲಿ ಕೋಪ ಬಂದರೆ ಧೂಪದಷ್ಟೇ ಆ ರೀತಿಯಾಗಿ ಅರ್ಪಣೆ ಮಾಡಬೇಕು ಭಕ್ತಿ ಭೂಷಣ ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ದೀಪವೇ ಸುಜ್ಞಾನ ಆರಾರ್ತಿಗಳೇ ಗುಣಕಥನ ಅಂತ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿದ್ದು ತುಳಸಿ ಬೇರೆ ಎಲ್ಲ ಸಾಧನಗಳಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿತಾಳನೋ ಅಂತ ಆ ರೀತಿಯಾಗಿ ಭಗವಂತನ ಚಿಂತನೆ ಜೊತೆಗೆ ಶಾಸ್ತ್ರಾಲಾಪನವನ್ನೇ ತುಳಸಿ ಅಂತ ದಾಸರಲ್ಲಿ ಪ್ರಯೋಗ ಮಾಡಿರುವಂಥದ್ದು ಬೇರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮರ್ಪಣೆಯನ್ನು ಸರ್ವ ಸಮರ್ಪಣೆಯನ್ನು ಮಾಡಿ ಶಾಸ್ತ್ರ ಚಿಂತನೆ ಪಾಠ ಪ್ರವಚನ ಇತ್ಯಾದಿಯನ್ನು ಮಾಡದೇ ಇದ್ದರೆ ಅಂತಹ ಸಾಧನೆ ತುಳಸಿ ಇಲ್ಲದ ಪೂಜೆ ಹೇಗೆ ಭಗವಂತನ ಮೆಚ್ಚುಗೆಗೆ ಪಾತ್ರ ಆಗೋದಿಲ್ವೋ ಹಾಗೆ ಅಂತ ತಿಳಿಸ್ತಾರೆ ಅದೇ ರೀತಿಯಾಗಿ ಭಕ್ತಿಯನ್ನೇ ಭೂಷಣ ಅಂತ ಜ್ಞಾನವೇ ದೀಪ ಭಗವಂತನ ಗುಣಕಥನನೇ ಮಂಗಳಾರತಿ ಅಂತ ಅಪೂರ್ವವಾಗಿರ್ತಕ್ಕಂಥ ಅನುಸಂಧಾನವನ್ನು ಈ ಪದ್ಯದಲ್ಲಿ ನಮಗೆ ದಾಸು ತಿಳಿಸ್ಕೊಡ್ತಾರೆ ಪಾಪಕರ್ಮವು ಪಾದುಕೆಗಳು ಅಂತ ಪಾದುಕೆ ಉಪಯೋಗಿಸಿದಾಗ ಹೇಗೆ ಸವಿತಾ ಹೋಗುತ್ತೋ ಹಾಗೆ ನಮ್ಮ ಪಾಪಕರ್ಮಗಳನ್ನು ಸವೆಸಿ ಹಾಕು ಆ ಪಾಪಕ್ಕೆ ಮತ್ತೆ ನಮಗೆ ಫಲ ಕೊಡಬೇಡ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಪರಿಮಾರ್ಜನತ್ವೇನ ಅದನ್ನು ಅರ್ಪಣೆ ಮಾಡಿ ಅಂತ ಹಿಂದಿನ ಕರುಣಾಸಂಧಿಯಲ್ಲಿ ಕೇಳಿದ್ದೀವಿ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು ಪರಮಾತ್ಮ ಕರುಣಾ ಸಮುದ್ರ ಅಂತ ನಮ್ಮ ಪರಮಾತ್ಮ ಈ ರೀತಿಯಾಗಿ ಅನುಸಂಧಾನ ಮಾಡಿದ್ರೆ ನಾವು ಪಾಪಕರ್ಮ ಸಮರ್ಪಣೆಯನ್ನು ಮಾಡಿದಾಗ ಅದನ್ನು ದೂರ ಅಟ್ತಾನೆ ಅಥವಾ ಕಾಡ್ಗಿಚ್ಚಿನಂತೆ ದುರಿತಾರಣ್ಯ ಪಾವಕನು ದುರಿತಗಳು ಅನ್ನೋ ದೊಡ್ಡ ಅರಣ್ಯಕ್ಕೆ ಪಾವಕ ಬೆಂಕಿ ಸದೃಶನಾಗಿರ್ತಕ್ಕಂಥವನು ಹಾಗೆ ನಮ್ಮ ಪಾಪಕರ್ಮಗಳನ್ನು ಸುಟ್ಟಾಕ್ತಾನೆ ಅಥವಾ ನಾಶ ಮಾಡ್ತಾನೆ ಒಟ್ಟು ಏನೇ ಮಾಡಲಿ ಅನಿಷ್ಟ ಫಲ ಅದರಿಂದ ನಮಗೆ ಬಾರದಂತೆ ರಕ್ಷಣೆ ಮಾಡ್ತಕ್ಕಂಥವನು ಭಗವಂತ ಆದ್ದರಿಂದ ಆ ಪಾದುಕೆಗಳನ್ನಾಗಿ ಮಾಡಿಕೊಂಡು ಅದನ್ನು ಮೆಟ್ಟು ಅಂತ ಈ ರೀತಿಯಾಗಿ ಸ್ತೋತ್ರ ಮಾಡುವಂಥದ್ದು ಪಾದುಕೆಗಳನ್ನು ಮೆಟ್ಟಿ ನಾವು ಅದನ್ನು ಎಸೆಯೋದಿಲ್ಲ ಮತ್ತೆ ಮತ್ತೆ ಹಾಕೊಂಡು ಓಡಾಡ್ತೀವಿ ಅದೇ ರೀತಿಯಾಗಿ ಪಾಪಕರ್ಮ ಸಮರ್ಪಣೆ ಮಾಡಿದಾಗ ಪಾಪಕರ್ಮಗಳಿಂದ ಅನಿಷ್ಟ ಫಲ ಆಗದೇ ಇದ್ದಂತೆ ಅದನ್ನು ಮರ್ಧನ ಮಾಡು ಇಷ್ಟ ಫಲ ನಮಗೆ ಪ್ರಾಪ್ತಿಯಾಗುವಂತೆ ಅನುಗ್ರಹ ಮಾಡು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರೆ ಆ ರೀತಿಯಾಗಿ ಅನುಗ್ರಹ ಮಾಡ್ತಾನೆ ದುಷ್ಟಾಂತವನ್ನು ತಿಳಿಸ್ತಾರೆ ಆ ಭೃಗು ಋಷಿಗಳಿಗೆ ಮುಂದೆ ಜರಾವ್ಯಾಧ ಜನ್ಮ ಬಂದಿತ್ತು ಅಂತ ಕೇಳ್ತೀವಿ ಆ ಜರಾವ್ಯಾಧ ಜನ್ಮ ಬಂದಾಗ ಪರಮಾತ್ಮನ ಪಾದಕಮಲಗಳಿಗೆ ಬಾಣಪ್ರಯೋಗವನ್ನು ಮಾಡ್ತಾರೆ ಅದಾದಮೇಲೆ ಪಕ್ಷಿ ಎಲ್ಲ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅಂತ ಗೊತ್ತಾದಾಗ ಪಶ್ಚಾತ್ತಾಪಪೂರ್ವಕವಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ ಆಗ ಭಗವಂತ ಭಕ್ತನಾಗಿರ್ತಕ್ಕಂಥವನಿಗೆ ಅನಿಷ್ಟ ಫಲವನ್ನು ಕೊಡದೆ ಇಷ್ಟಫಲವನ್ನೇ ಕೊಟ್ಟ ಅಂತ ವಾದಿರಾಜರು ಅದನ್ನು ವರ್ಣನೆಯನ್ನು ಮಾಡ್ತಾರೆ ಪಾಪಕರ್ಮವನ್ನು ಸಮರ್ಪಣೆ ಮಾಡಿದಾಗ ಭಗವಂತ ಅದನ್ನು ದೂರ ಎಸೆದೆ ಅದನ್ನೇ ಪಾದುಕೆಗಳನ್ನಾಗಿ ಮಾಡಿಕೊಂಡು ಅದನ್ನು ಮೆಟ್ಟಿ ನಿಂತು ನಮ್ಮ ಹೃದಯ ಮಂದಿರಕ್ಕೆ ಅದೇ ಪಾದುಕೆಯ ಸಹಿತವಾಗಿ ಭಗವಂತ ಬರ್ತಾನೆ ಮೆಟ್ಟಿ ಬರುವಾಗ ಆ ಪಾಪಗಳನ್ನು ಸಂಪೂರ್ಣವಾಗಿ ತನ್ನ ಪಾದದಲ್ಲಿರ್ತಕ್ಕಂಥ ವಜ್ರರೇಖೆಗಳಿಂದ ಹೊಸಕೆ ಹಾಕ್ತಾನೆ ಈ ಪಾಪಕರ್ಮಗಳನ್ನು ಮೆಟ್ಟೋದೇಕೆ ಸುಟ್ಟು ಹಾಕಬಾರ್ದಾ ಅಥವಾ ಪಾಪಕರ್ಮ ಸಮರ್ಪಣೆ ಅಂದರೆ ಏನು ಅಂತೆಲ್ಲ ಪ್ರಶ್ನೆ ಬಂದರೆ ಈ ಕರ್ಮವನ್ನು ನನ್ನಲ್ಲಿ ನಿಂತು ನೀನೇ ಮಾಡಿಸಿದೆಯಾ ಅದು ನನ್ನ ಯೋಗ್ಯತಾ ಅನುಸಾರ ಅಂದರೆ ನನ್ನ ಪ್ರಾಚೀನ ಕರ್ಮಕ್ಕೆ ಅನುಸಾರವಾಗಿ ನೀನು ಮಾಡಿಸಿದ್ಯಾ ಆದರೂ ಮಾಡಿಸ್ದು ನೀನೇ ಇಂತಹ ಕರ್ಮ ಇನ್ನು ಮುಂದೆ ನನ್ನಿಂದ ಘಟಿಸದಂತೆ ನೋ ಮಾಡು ರಕ್ಷಣೆ ಮಾಡು ನನ್ನ ದೋಷವನ್ನೆಲ್ಲ ಅಳಿಸಿ ಹಾಕಿ ನನ್ನಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಪುಣ್ಯಕರ್ಮಗಳನ್ನೇ ಮಾಡಿಸು ಈಗ ನನ್ನಿಂದ ಆಗಿರ್ತಕ್ಕಂಥ ಈ ಪಾಪಕರ್ಮ ಅಂದರೆ ನನ್ನಿಂದ ಅಂದರೆ ನಿನ್ನ ಮೂಲಕ ನಿನ್ನ ನಿಯಮನದ ಮೂಲಕ ನನ್ನಿಂದ ಘಟಿಸಿರ್ತಕ್ಕಂಥ ಈ ಪಾಪಕ್ಕೆ ತಕ್ಕ ಫಲ ನಾನು ಉಣ್ಲೇಬೇಕು ಆದರೂ ಅದನ್ನು ನಿರ್ವೀರ್ಯವಾಗಿ ಉಪಮರ್ದನ ಮಾಡುವಂಥ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಇದರಿಂದ ಇನ್ನು ಅನಿಷ್ಟ ಫಲ ನನಗೆ ಬರದೇ ಇದ್ದಂತೆ ಅದೇ ಆ ರೀತಿಯಾಗಿ ನನ್ನನ್ನು ರಕ್ಷಣೆ ಮಾಡು ಅನುಗ್ರಹ ಮಾಡು ಅಂಥೇಳಿ ಅದೇ ಪಾಪಕರ್ಮ ಸಮರ್ಪಣೆ ಪುಣ್ಯಕರ್ಮವನ್ನು ಮಾಡಿದಾಗ ಅದನ್ನು ಪೂಜಾತ್ವೇನ ಸಮರ್ಪಣೆ ಮಾಡೋದು ಪಾಪಕರ್ಮವನ್ನು ಪರಿಮಾರ್ಜನತ್ವೇನ ಸಮರ್ಪಣೆ ಮಾಡೋದು ಅಂತ ಈ ಪಾಪಕರ್ಮಗಳು ಎರಡು ರೀತಿಯಾಗಿ ಇದೆ ಅಂತ ಶಾಸ್ತ್ರ ತಿಳಿಸುತ್ತೆ ಒಂದು ಅಭಕ್ಷ ಭಕ್ಷಣ ಸುರಾಪಾನಾದಿಗಳಂತೆ ಇದು ಸರ್ವತಾ ನಿಷಿದ್ಧ ಯಾವ ಕಾಲದಲ್ಲೂ ಕೂಡ ಅದು ವಿಹಿತ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಾರ್ವಕಾಲಿಕ ನಿಷೇಧವನ್ನು ಹೊಂದಿರುವಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಪಾಪ ಪ್ರಾರಬ್ಧ ಕರ್ಮವಶಾತ್ ಕಾರಣಾಂತರದಿಂದ ಇಂತಹ ಪಾಪಕರ್ಮ ಸಜ್ಜನರಿಂದನೂ ಕೂಡ ಕೆಲವು ಸಲ ನಡೆದು ಹೋಗುತ್ತೆ ಆದರೆ ಸಜ್ಜನನಾಗಿರ್ತಕ್ಕಂಥವನು ಪಶ್ಚಾತ್ತಾಪ ಪಶ್ಚಾತ್ ಅಂದರೆ ಅನಂತರ ಅಂತ ಅರ್ಥ ಕಾರ್ಯ ನಡೆದ ನಂತರದಲ್ಲಿ ಪಶ್ಚಾತ್ತಾಪಪೂರ್ವಕವಾಗಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಇನ್ನು ಈ ರೀತಿಯಾಗಿರ್ತಕ್ಕಂಥ ಪಾಪ ಕರ್ಮ ನನ್ನಿಂದ ಆಗದೇ ಇದ್ದಂತೆ ರಕ್ಷಣೆ ಮಾಡು ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಅದನ್ನು ಅರ್ಪಣೆ ಮಾಡಬೇಕು ಇನ್ನು ಕೆಲವು ಅನ್ನದಾನಾದಿಗಳಂತೆ ಪುಣ್ಯಕರ್ಮಗಳೇ ಆಗಿದ್ದರೂ ಕೂಡ ನಾನು ಸ್ವತಂತ್ರ ಕರ್ತೃ ನಾನೇ ಹೋಗ್ತರು ಅಂತ ಅಹಂಕಾರದಿಂದ ಮಾತಾಡ್ತಾನಲ್ಲ ಅದೂ ಕೂಡ ಪಾಪಕರ್ಮದಂತೆ ನರಕಕ್ಕೆ ಸಾಧನ ಆಗ್ತಕ್ಕಂಥದ್ದು ಅವುಗಳನ್ನು ಸಮರ್ಪಣೆ ಮಾಡೋ ಸಂದರ್ಭದಲ್ಲೂ ಕೂಡ ನಾನೇನೋ ಅಹಂಕಾರ ಪಟ್ಟಿದ್ದೀನಿ ಯಾಕಂದರೆ ಮನಸ್ಸು ಚಂಚಲ ಒಳ್ಳೆಯ ಸತ್ಕರ್ಮಗಳು ನಡೆದಾಗ ನಾನೇ ಮಾಡಿದೆ ಅಂತ ದುಷ್ಕರ್ಮಗಳು ಪ ನಡೆದಾಗ ಅದು ನನ್ನಿಂದ ಆಗಿದ್ದಲ್ಲ ಯಾಕಂದರೆ ನನಗೆ ಕರ್ತೃತ್ವನೇ ಇಲ್ಲ ಅಂತ ಕರ್ತೃತ್ವ ಇಲ್ಲ ಅಲ್ಲ ಅಧೀನ ಕರ್ತೃತ್ವ ಅನ್ನೋದಿದೆ ಜ್ಞಾನ ಇಚ್ಛಾ ಪ್ರಯತ್ನವನ್ನು ಕೊಟ್ಟಿಯಾನೆ ಭಗವಂತ ಆದರೂ ನನ್ನ ಅನಾದಿ ಕರ್ಮ ನಿಮಿತ್ತ ಈ ಪಾಪಕರ್ಮಕ್ಕೆ ಪ್ರೇರಕ ನೀನೇ ಆದ್ದರಿಂದ ಕ್ಷಮ ಮಾಡು ಅಂಥೇಳಿ ಅಚ್ಯುತಾಯನ್ಮ ಅನಂತಾಯನ್ಮ ಗೋವಿಂದಾಯನ್ಮ ಅಂತ ರಾಮ ಮಂತ್ರ ಜಪವನ್ನು ಮಾಡಿ ಅದನ್ನು ಸಮರ್ಪಣೆ ಮಾಡಬೇಕು ಆಗ ಆ ಕರ್ಮ ಪುಣ್ಯಕರ್ಮ ಅಂತಾಗತ್ತೆ ಭಗವಂತನ ಮೈಗೆ ಅನುಲೇಪನ ಗಂಧದಂತೆ ಆಗತ್ತೆ ಅಂತ ಉಪನಿಷತ್ತು ಹೇಳುತ್ತೆ ಗಂಧ ಹೇಗೆ ಎಲ್ಲ ಕಡೆ ತನ್ನ ಸುಗಂಧವನ್ನು ಬೀರುತ್ತೋ ಅದೇ ರೀತಿಯಾಗಿ ಪುಣ್ಯಕರ್ಮದಿಂದಲೂ ಕೂಡ ಬಹಳ ದೂರದ ತನಕ ಸುಗಂಧ ಅನ್ನೋದು ಪಸರಿಸತ್ತೆ ಅಂತ ಮಹಾನಾರಾಯಣ ಉಪನಿಷತ್ತಿನಲ್ಲಿ ತಿಳಿಸ್ತಾರೆ ಯಥಾ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾತ್ ಗಂಧೋವಾತಿ ಇತ್ಯೇವಂ ಪುಣ್ಯಸ್ಯ ಕರ್ಮಣೋ ದೂರಾತ್ ಗಂಧೋವಾತಿ ಅಂತ ಪುಣ್ಯ ಕರ್ಮವನ್ನು ಮಾಡಿದ್ರೆ ಆ ಸುಗಂಧ ಭರಿತವಾಗಿರ್ತಕ್ಕಂಥ ಗಂಧದಿಂದ ಹೇಗೆ ಹೊಗೆ ಅಥವಾ ಸುವಾಸನೆ ಅನ್ನೋದು ಬೀರುತ್ತೋ ಹಾಗೆ ಈ ಪುಣ್ಯಕರ್ಮದ ಕೀರ್ತಿನೂ ಕೂಡ ಸುಗಂಧದಂತೆ ಎಲ್ಲ ಕಡೆ ಪಸರಿಸತ್ತೆ ಅಂತ ಈಗ ಒಂದು ಒಳ್ಳೆಯ ಸಂಪಿಗೆ ಹೂವು ಅದು ಕಣ್ಣಿಗೆ ಕಾಣಿಸ್ತಿಲ್ಲ ಮರ ಎತ್ತರದಲ್ಲಿದೆ ಆದರೆ ಸಂಪಿಗೆ ಹೂವಿನ ಘಮಘಮ ಪರಿಮಳದಿಂದ ಸುವಾಸನೆಯಿಂದ ಎಲ್ಲೋ ಇಲ್ಲೇ ಹತ್ತಿರದಲ್ಲಿ ಸಂಪಿಗೆ ಹೂವಿದೆ ಅಂತ ಹೇಗೆ ಅನುಮಾನದಿಂದ ತಿಳ್ಕೊತೀವೋ ಅದೇ ರೀತಿಯಾಗಿ ಪುಣ್ಯಕರ್ಮದಿಂದಲೂ ಕೂಡ ಸುಗಂಧ ಅನ್ನೋದು ಅತ್ಯಂತ ದೂರಕ್ಕೆ ಹರಡುತ್ತೆ ಅದಕ್ಕೆ ಹಿಂದಿನ ಸಂಧಿಗಳಲ್ಲಿ ಹೇಳಿದ್ದು ಪುಣ್ಯ ಪಾಪಗಳು ಅವನಡಿಗೆ ಅಂತ ಎರಡೂ ಕರ್ಮಗಳನ್ನು ಅವನಡಿಗೆ ಪಾದಕಮಲಗಳಲ್ಲಿ ಅದನ್ನು ಅರ್ಪಣೆ ಮಾಡಬೇಕು ಅಂತ ಇನ್ನು ಶಾಸ್ತ್ರಾಲಾಪನವೇ ಶ್ರೀ ತುಳಸಿ ಅಂತ ಈ ಶೋಷೋಪಚಾರ ಪೂಜೆ ಒಳಗೆ ತುಳಸಿ ಅನ್ನೋದು ಅತ್ಯಂತ ಮುಖ್ಯ ತುಳಸಿ ಇಲ್ಲದ ಪೂಜೆಯನ್ನು ಸ್ವೀಕಾರ ಮಾಡೋದೇ ಇಲ್ಲ ಅಂತ ತುಳಸಿ ಅನ್ನೋ ಶಬ್ದವೇ ಹೇಳುತ್ತೆ ತುಲನೆ ಇಲ್ಲದವಳು ಅಂತ ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆಯನ್ನು ಒಲ್ಲ ಭಗವಂತ ಅಂತ ಶಾಸ್ತ್ರಾಲಾಪನ ಶಾಸ್ತ್ರದ ಚಿಂತನ ಜಿಜ್ಞಾಸ ಏವ ಕರ್ತವ್ಯ ಅಂತ ಶಾಸ್ತ್ರ ಹೇಳ್ತಿದ್ದಿಲ್ಲ ಆ ರೀತಿಯಾಗಿ ಶಾಸ್ತ್ರಾಲಾಪನ ಅನ್ನೋದು ಆಗಲೇಬೇಕು ಅಂತ ಉಪನಿಷತ್ತು ಎಲ್ಲ ಕರ್ಮಗಳಲ್ಲೂ ಜೊತೆಗೆ ಶಾಸ್ತ್ರಾಲಾಪ ಅನ್ನೋದು ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು ಅಂತ ತಿಳಿಸ್ತಾ ಇದೆ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪೂಜೆ ಸಲ್ಲಿಸಿದ್ರೂ ಕೂಡ ಜೊತೆಗೆ ತುಳಸಿ ದಳ ಇರಲೇಬೇಕು ಅಂತ ಉದಾಹರಣೆಗೆ ವಸ್ತು ಸಮರ್ಪಣೆ ಮಾಡ್ತೀವಿ ತುಳಸಿ ಬೇಕು ಧೂಪ ದೀಪ ಮಂಗಳಾರತಿ ನೈವೇದ್ಯ ಎಲ್ಲ ಪ್ರಕಾರಗಳಲ್ಲೂ ಕೂಡ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ತುಳಸಿ ಹೇಗೆ ಅತ್ಯಂತ ಅವಶ್ಯವಾಗಿ ಇರಲೇಬೇಕು ಅದೇ ರೀತಿಯಾಗಿ ವಿಷಯಭೋಗ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಶಾಸ್ತ್ರಾಲಾಪನವನ್ನು ಮರೀಲೇಬಾರದು ಅದನ್ನು ಶ್ರೀ ತುಳಸಿ ಅಂತ ಭಗವಂತನಿಗೆ ಅರ್ಪಣೆ ಮಾಡಲೇಬೇಕು ಸುಮನೋವೃತ್ತಿಗಳೇ ಸುಮನ ಸುಮನೋವೃತ್ತಿಗಳು ಅಂದರೆ ಒಳ್ಳೆಯ ಮನಸ್ಸು ಒಳ್ಳೆಯ ಚಿಂತನೆ ಸುಮನ ಅಂದರೆ ಒಳ್ಳೆಯ ಚಿಂತನೆ ಸುಮನ ಅಂದರೆ ಹೂವು ಅಂತನು ಭಾವಪುಷ್ಪಗಳನ್ನು ಮ ಗೀತೆಯಲ್ಲಿ ಕೃಷ್ಣ ತಿಳಿಸ್ತಾನೆ ಅಹಿಂಸ ಇಂದ್ರಿಯ ನಿಗ್ರಹ ಭೂತದಯ ಕ್ಷಮ ಜ್ಞಾನ ತಪಸ್ಸು ಧ್ಯಾನ ಸತ್ಯ ಈ ಎಲ್ಲವೂ ಕೂಡ ಭಾವಪುಷ್ಪಗಳು ಸುಮನ ಒಳ್ಳೆಯ ಮನಸ್ಸಿಂದ ಅರ್ಪಣೆ ಮಾಡ್ತಕ್ಕಂಥ ಪುಷ್ಪಗಳು ಅಂತ ಇವು ಬಲು ಸುಂದರ ಮತ್ತು ಕೋಮಲ ಹೂವಿನ ಗುಣ ಹೇಗಿದೆ ಅಂದರೆ ಒಳ್ಳೆ ಸುವಾಸನೆ ಇರುತ್ತೆ ನೋಡಲಿಕ್ಕೆ ಸುಂದರವಾಗಿರುತ್ತೆ ಅಷ್ಟೇ ಕೋಮಲವಾಗಿರುತ್ತೆ ಜಾಗರೂಕತೆಯಿಂದ ಅದನ್ನು ಬಿಡಿಸಿ ಸಂಗ್ರಹ ಮಾಡಿ ಅರ್ಪಣೆಯನ್ನು ಮಾಡಬೇಕು ಆ ಹೂವನ್ನು ಸಂಗ್ರಹ ಮಾಡಬೇಕಾದ್ರೂ ಕೂಡ ಪದ್ಯಮಾಲದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ತಿಳಿಸ್ತಾರೆ ಯಾವ ರೀತಿಯಾಗಿ ಅದನ್ನು ಸಂಗ್ರಹ ಮಾಡಬೇಕು ಅಂತ ಅದೇ ರೀತಿಯಾಗಿ ವಿಷಯ ಭೋಗವು ಕೂಡ ಹಿತಮಿತವಾಗಿ ನಡೀಬೇಕು ವಿಷಯ ಭೋಗವನ್ನು ಶಾಸ್ತ್ರ ನಿಷೇಧ ಮಾಡಿಲ್ಲ ಆದರೆ ಶಾರೀರಿಕ ಮಾನಸಿಕ ಸ್ವಾಸ್ಥ್ಯಕ್ಕೆ ಅದು ಕಾರಣ ಆಗೋದ್ರಿಂದ ಹಿತಮಿತವಾಗಿ ಇರಬೇಕು ಅದು ಅಂಕೆ ತಪ್ಪಬಾರ್ದು ಮೀರಬಾರ್ದು ಇಲ್ಲದೇ ಇದ್ದರೆ ದೈಹಿಕವಾಗಿ ಮಾನಸಿಕವಾಗಿ ನಾನಾ ವಿಕಾರಗಳಿಗೆ ಕಾರಣ ಆಗುತ್ತೆ ರೋಗಗಳಿಗೆ ಆಹ್ವಾನ ಕೊಟ್ಟಂಗೆ ಆಗ್ತಾಯಿದೆ ಆದ್ದರಿಂದ ಈ ಭಾವಪುಷ್ಪಗಳು ಸುಮನ ಅಂತ ಏನು ಹೇಳಿದ್ವಲ್ಲ ಒಂದಿಷ್ಟು ಅದು ಕೋಮಲತೆಯ ಹಾಳಾಗದೇ ಇದ್ದಂತೆ ಸುಗಂಧ ಬೀರಿ ಭಗವಂತನನ್ನು ಆಕರ್ಷಣೆ ಮಾಡುವಂತೆ ಕಾಪಾಡಿಕೊಂಡು ಬರಬೇಕು ಹಾಗೆ ಭಗವಂತನಿಗೆ ಸುಮನೋ ವೃತ್ತಿಗಳೇ ಸುಮನ ಅಂತ ಅರ್ಪಣೆ ಮಾಡಬೇಕು ಭಾವ ಭಾವ ಭಾವಾಷ್ಟ ಪುಷ್ಪವಿದಿನ ಹರಿಂವರ್ಚಯಾಮಿ ಅಂತ ಭೀಮಸೇನ ದೇವರು ಮಾತಾಡ್ತಾರೆ ಭಾವ ಅಷ್ಟಪುಷ್ಪ ವಿಧಿನ ಅಷ್ಟಪುಷ್ಪಗಳು ಅಂತ ಹೇಳಿದ್ದು ಅಹಿಂಸೆ ಇಂದ್ರಿಯ ನಿಗ್ರಹ ಭೂತದಯ ಕ್ಷಮ ಜ್ಞಾನ ತಪಸ್ಸು ಧ್ಯಾನ ಮತ್ತು ಸತ್ಯ ಅಂತ ಶ್ರೀಮದಾಚಾರ್ಯರು ನಿತ್ಯ ಈ ಭಾವಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ರು ಅಂತ ಸುಮಧ್ವ ವಿಜಯದಲ್ಲಿ ವರ್ಣನೆಯನ್ನು ಮಾಡ್ತಾರೆ ಕೋಪ ಧೂಪವು ಅಗ್ನಿಗೆ ದಶಾಂಗ ಹಾಕದಂಗೆ ಧೂಪ ಹೋದಷ್ಟು ಬೇಗ ಕೋಪ ಹೋಗಬೇಕು ಅಂತ ದಶಾಂಗ ಹಾಕ್ತೀವಿ ಒಂದು ನಿಮಿಷ ಮಂಗಳಾರತಿ ಮಾಡೋದು ವಿಳಂಬ ಆದರೆ ಅಷ್ಟರೊಳಗೆ ಹೊ ಧೂಪ ಅದು ಹೋಗೆ ಅನ್ನೋದು ಹೋಗೇ ಬಿಟ್ಟಿರುತ್ತೆ ಹಾಗೆ ಆ ದಶಾಂಗ ಹಾಕಿದಾಗ ಎಷ್ಟು ಕ್ಷಣಿಕ ಕಾಲ ಅಂತ ಹೇಳ್ತೀವೋ ಆ ಕೋಪ ಅನ್ನೋದು ಹಂಗಿರಬೇಕು ಅಂತ ಅದಕ್ಕೆ ನೀತಿಶಾಸ್ತ್ರದಲ್ಲಿ ಹೇಳ್ತಾರೆ ಆ ಕೋಪ ಹೇಗಿರಬೇಕು ಅಂತ ಕೇಳಿದ್ರೆ ಉತ್ತಮೇ ಕ್ಷಣಕೋಪ ಸ್ಯಾತ್ ಉತ್ತಮನಾಗಿರ್ತಕ್ಕಂಥ ಕೋಪ ಕ್ಷಣ ಮಾತ್ರ ಇರುತ್ತೆ ಮಧ್ಯಮೇ ಘಟಿಕಾದ್ವಯ ಮಧ್ಯಮನಾಗಿರ್ತಕ್ಕಂಥವನಿಗೆ ಒಂದೆರಡು ತಾಸು ಕೋಪ ಅನ್ನೋದಿರುತ್ತೆ ಅಧಮ ಅಹೋರಾತ್ರಿ ಅಧಮನಾಗಿರ್ತಕ್ಕಂಥವನ ಕೋಪ ಒಂದು ರಾತ್ರಿ ಬೆಳಗಾಗೋದ್ರಲ್ಲಿ ಮರ್ತು ಹೋಗಿರುತ್ತೆ ಅಧಮಾಧಮನಾಗಿರ್ತಕ್ಕಂಥ ಪರಮ ನೀಚ ಆಗಿದ್ದರೆ ಮಾರಣಾಂತಿಕ ಅಂತ ಸಾವು ಬಂದರೂ ಕೂಡ ಕೋಪ ಅನ್ನೋದು ಹೋಗಲ್ಲ ಹಾಗಿರುತ್ತೆ ಅಂತ ಆದರೆ ಆ ರೀತಿಯಾಗಿರ್ತಕ್ಕಂಥ ದೀರ್ಘ ಕೋಪ ದ್ವೇಷ ಅನ್ನೋದು ಇರಬಾರ್ದು ಕೋಪ ಧೂಪವು ಅಂತ ವಿಷಯ ಭೋಗಕ್ಕೆ ಯಾರು ಅಡ್ಡಿ ಮಾಡ್ತಾರೋ ಅವ್ರ ಮೇಲೆ ಕೋಪ ಬರೋದು ಸಹಜ ಸ್ವಾಭಾವಿಕ ಆದರೆ ಆ ಕೋಪ ಕೆಟ್ಟದ್ದು ಆದರೆ ತನಗಾಗಿ ಬಲು ಪ್ರಯತ್ನಪಟ್ಟು ವಿಷಯಭೋಗವನ್ನು ಸಂಪಾದನೆ ಮಾಡುವ ಸಂದರ್ಭದಲ್ಲಿ ಅಥವಾ ಅದನ್ನು ಅನುಭೋಗ ಮಾಡುವಂಥ ಕಾಲದಲ್ಲಿ ಯಾರು ಅಡ್ಡಿಪಡಿಸಿದ್ರೆ ಕೋಪ ಮಾಡಿದ್ರೆ ಅದು ಮತ್ತೆ ಕೆಟ್ಟದ ಪರಿಣಾಮವನ್ನೇ ಬೀರುತ್ತೆ ಅದನ್ನು ಭಗವಂತನಿಗಾಗಿ ಅನಾಯಾಸವಾಗಿ ಸಂಪಾದನೆ ಮಾಡಿ ಅನುಭವಿಸ್ತಕ್ಕಂಥ ವಿಷಯಭೋಗದಲ್ಲಿ ನಡುವೆ ಬರ್ತಕ್ಕಂಥ ಕೋಪ ಅನ್ನೋದು ಕೆಟ್ಟ ಕೋಪ ಅಲ್ಲ ಸಾತ್ವಿಕ ಕೋಪ ಅದು ಅಂತ ಅದು ತನಗೆ ತಾನೇ ಶಾಂತ ಆಗತ್ತೆ ಸುಗಂಧವನ್ನು ಬೀರುತ್ತೆ ಇಂತಹ ಸಾತ್ವಿಕ ಕೋಪ ಇರಬೇಕು ಅದನ್ನು ಧೂಪಂ ಆಗ್ರಾಪಯಾಮಿ ಅಂತ ಈ ರೀತಿಯಾಗಿ ಉತ್ತಮರ ಕೋಪವನ್ನು ಧೂಪದಂತೆ ಅರ್ಪಣೆ ಮಾಡಬೇಕು ಅಂತ ಇಂತಹ ಸಾತ್ವಿಕ ಕೋಪದಿಂದ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತ ಆದರೆ ತಂದೆ ತಾಯಿಗಳು ಗುರುಗಳು ಇವರೆಲ್ಲ ಸಾತ್ವಿಕವಾಗಿರ್ತಕ್ಕಂಥ ಕೋಪವನ್ನು ಪ್ರದರ್ಶನ ಮಾಡ್ತಾರೆ ಅದು ತಾತ್ಕಾಲಿಕ ಯಾಕೆ ಅಂದರೆ ಅಧರ್ಮದ ಹಾದಿಯಲ್ಲಿರ್ತಕ್ಕಂಥ ಮಕ್ಕಳು ಸರಿದಾರಿಗೆ ಬರಲಿ ಅಂತ ಅದನ್ನು ನಯವಾಗಿ ಮುದ್ದು ಮುದ್ದಾಗಿ ಹೇಳಿದ್ರೆ ಅವ್ರು ಕೇಳೋದಿಲ್ಲ ಸಾತ್ವಿಕ ಕೋಪವನ್ನು ಪ್ರದರ್ಶನ ಮಾಡಿದ್ರೆ ಆಗ ಅವರು ಸರಿದಾರಿಗೆ ಬರ್ತಾರೆ ಅಂತ ಇವರ ಉದ್ದೇಶ ಏನು ಅಧರ್ಮದ ಹಾದಿಯಿಂದ ಧರ್ಮದ ಹಾದಿಗೆ ತರಬೇಕು ಅಂತ ಅಷ್ಟೇ ಆ ರೀತಿಯಾಗಿರ್ತಕ್ಕಂಥ ತಾತ್ಕಾಲಿಕ ಕೋಪ ಅಂತೇಳಿ ಅದನ್ನು ಧೂಪ ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಇಂತಹ ಸಾತ್ವಿಕ ಕೋಪದಿಂದ ಅಧರ್ಮ ಹೋಗಿ ಧರ್ಮದ ಅಭಿವೃದ್ಧಿ ಅನ್ನೋದು ಆಗತ್ತೆ ಅಂತ ಭಕ್ತಿಭೂಷಣ ಭಕ್ತ ಮಾಡ್ತಕ್ಕಂಥ ಭಕ್ತಿಯೇ ಭಗವಂತನಿಗೆ ಭೂಷಣ ಅಂತ ಭಕ್ತಿಶ್ಚೇತ್ ನವಲಕ್ಷಣಾತ್ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿಯೇ ಭಗವಂತನಿಗೆ ಭೂಷಣ ಅಂತ ಭಕ್ತನಾದವನು ಭಕ್ತಿಯಿಂದ ಪಾದಾದಿಶರ ಪರ್ಯಂತ ಸಮಸ್ತ ಅವಯವಗಳನ್ನು ಕೂಡ ಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾನೆ ಭಗವಂತ ಅದನ್ನು ಶಿ ಶಿರಸ್ಸಿನ ಮೇಲೆ ನವರತ್ನದ ಕಿರೀಟದಂತೆ ಧಾರಣೆ ಮಾಡ್ತಾನೆ ಎದೆಯಲ್ಲಿ ವೈಜಯಂತಿ ಮಾಲೆಯಂತೆ ಅದನ್ನು ಭಕ್ತಿಯಿಂದ ಪ್ರೀತಿಯಿಂದ ಸ ಅದನ್ನು ಧಾರಣೆ ಮಾಡ್ತಾನೆ ಧರಿಸ್ತಾನೆ ಇದು ಭಗವಂತ ತನಗೇನು ಬೇಕಾಗಿಲ್ಲ ಅಂತಾದರೂ ಭಕ್ತರನ್ನು ಉದ್ಧಾರ ಮಾಡೋ ಕಾರಣಕ್ಕಾಗಿ ಅದನ್ನು ಧಾರಣೆ ಮಾಡ್ತಾನೆ ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ಸದ್ಬುದ್ಧಿ ಅಂದರೆ ಪರೋಪಕಾರದ ಬುದ್ಧಿ ಅದನ್ನು ಛತ್ರಂ ಸಮರ್ಪಯಾಮಿ ಈ ರೀತಿಯಾಗಿ ಅರ್ಪಣೆ ಮಾಡಬೇಕು ಅಂತ ಪರೋಪಕಾರ ಯಾರ್ಯಾರು ಹಸ್ದಿರ್ತಾರೋ ಅವರಿಗೆಲ್ಲರಿಗೂ ಕೂಡ ಪಾತ್ರ ಅಪಾತ್ರರನ್ನು ನೋಡದೆ ಅನ್ನದಾನವನ್ನು ನೀಡಬೇಕು ಎಲ್ಲರಿಗೂ ಉಪಕಾರ ಮಾಡ್ತಕ್ಕಂಥ ಸದ್ಬುದ್ಧಿ ಛತ್ರದಂತೆ ವ್ಯಾಪಿಸಿ ನೆರಳನ್ನು ಕೊಡುತ್ತೆ ಎಲ್ಲರೊಳಗಿರ್ತಕ್ಕಂಥ ಭಗವಂತ ಅದನ್ನು ಮೆಚ್ಚಿ ಛತ್ರವನ್ನಾಗಿ ಮಾಡಿಕೊಂಡು ಅದನ್ನು ಸ್ವೀಕಾರ ಮಾಡ್ತಾನೆ ಆದ್ದರಿಂದ ನಾನಾ ಜನಸ್ಸು ಶುಶ್ರೂಷ ಕರ್ತವ್ಯ ಕರವನ್ವಿತ ಎಲ್ಲರಿಗೂ ಕೂಡ ಅವರವರ ಯೋಗ್ಯತಾನುಸಾರ ಪರೋಪಕಾರವನ್ನು ಎಲ್ಲರೂ ಮಾಡಲೇಬೇಕು ಅಂತ ಲೋಕಾಹ ಸಮಸ್ತಾಹ ಸುಖಿನೋ ಅಂತ ಸಜ್ಜನರೆಲ್ಲ ಬಂಧುಗಳು ಅನ್ನೋ ವಿಶಾಲ ಭಾವನೆ ಇರಬೇಕು ಬಾಂಧವಾಹ ವಿಷ್ಣು ಭಕ್ತ ಚಾಂದ್ ಅಂತ ಅದನ್ನು ಬಿಟ್ಟು ನಾನು ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಸ್ವಾರ್ಥದ ಪರಿಮಿತಿ ಅನ್ನೋದು ಇರಬಾರ್ದು ಯಾವಾಗ ಸ್ವಾರ್ಥದ ಪರಿಮಿತಿ ಅನ್ನೋದನ್ನು ಮೀರಿ ಎಲ್ಲ ಕಡೆ ಹಬ್ಬಿದಾಗ ಅದು ಛತ್ರದಂತೆ ಎಲ್ಲರಿಗೂ ಅದರಿಂದ ನರಳಿನಂತೆ ಆಶ್ರಯ ಆಗ್ತಾ ಇದೆ ಸಾಧನೆಯಲ್ಲಿ ತೊಡಗಲಿಕ್ಕೆ ಪ್ರೇರಕ ಶಕ್ತಿ ಆಗ್ತಾ ಇದೆ ಅದು ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾಗತ್ತೆ ದೀಪವೇ ಸುಜ್ಞಾನ ಹಿಂದೆ ಕರಣಗಳೇ ದೀಪಗಳ ಸಾಲು ಅಂತ ಅರ್ಪಣೆ ಮಾಡಿದ ಹೇಳಿದರು ಇಲ್ಲಿ ದೀಪವೇ ಸುಜ್ಞಾನ ಅಂತ ದೀಪ ಸಂಯೋಜನಾ ಜ್ಞಾನಂ ಅಂತ ಪ್ರಯಸ್ತೋತ್ರದಲ್ಲಿ ಹೇಳಿದಂಗೆ ಇಂದ್ರಿಯಗಳೇ ಭಗವಂತನ ಮುಂದೆ ಧರಿಸಿ ಇರಿಸಿರ್ತಕ್ಕಂಥ ಸಾಲು ಸಾಲು ದೀಪ ಅಥವಾ ನಂದಾದೀಪ ಅಂತ ಈಗ ಧೂಪದ ಜೊತೆಗೆ ದೀಪ ಅನ್ನೋ ಉಪಚಾರವನ್ನು ಕೂಡ ಈಗ ತಿಳಿಸ್ತಾರೆ ದೀಪದಲ್ಲಿ ಹದಿಮೂರು ರೂಪ ಅಂಥೇಳಿ ಹಿಂದೆ ತಿಳಿಸಿದ್ರು ದೀಪವನ್ನು ತೋರಿಸಿದ್ರೆ ಭಗವಂತ ಜ್ಞಾನವನ್ನು ಕರುಣಿಸ್ತಾನೆ ದೀಪ ಸಂಯೋಜನಾ ಜ್ಞಾನಂ ಆ ಜ್ಞಾನವನ್ನು ದೀಪ ಅಂತ ಆಧ್ಯಾತ್ಮಿಕ ಪೂಜೆಯಲ್ಲಿ ಅರ್ಪಣೆ ಮಾಡಬೇಕು ಭಗವಂತ ನಿನ್ನ ಸ್ಮರಣಾದಿಗಳನ್ನು ಕೊಟ್ಟಿಷ್ಟು ಜ್ಞಾನವನ್ನು ಕೊಟ್ಟು ಆ ಜ್ಞಾನವನ್ನು ಪ್ರಸಾರ ಮಾಡುವ ಭಾಗ್ಯವನ್ನು ಕೊಡ್ತೀಯಲ್ಲ ಇದೇ ನಿನಗೆ ದೀಪ ಅಂತ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು ಆಗ ಭಗವಂತ ಇನ್ನಷ್ಟು ಜ್ಞಾನವನ್ನು ಕರುಣಿಸಿ ಸಾಧನೆಯ ತುತ್ತ ಕರ್ಕೊಂಡು ಹೋಗ್ತಾನೆ ಅಷ್ಟೇ ಅಲ್ಲ ನಾವು ಏನನ್ನು ಸಮರ್ಪಣೆ ಮಾಡಿದ್ರು ಮರಳಿ ಅರ್ಪಿಸಲು ಕೊಟ್ಟು ಅನಂತಮಣಿ ಮಾಡಿ ಅಂತ ಕರುಣಾಸಂಧಿಯಲ್ಲಿ ತಿಳಿಸ್ತಂತೆ ಮತ್ತೆ ಅನಂತ ಪಟ್ಟೆ ಹೆಚ್ಚು ಮಾಡಿ ನಮಗೆ ಕೊಡ್ತಾನೆ ಭಗವಂತ ಇನ್ನು ಈಗ ಮಂಗಳಾರತಿ ದೀಪ ಧೂಪ ಎಲ್ಲ ಆಯಿತು ಈಗ ಮಂಗಳಾರತಿ ಇದ್ದರೆ ಆರಾರ್ತಿಗಳೇ ಗುಣಕಥನ ಅಂತ ಗುಣಕಥನ ಅಂದರೆ ಗುಣಗಾನ ಮಾಡೋದು ಪ್ರಶಂಸೆಯನ್ನು ಮಾಡೋದು ಅಂತ ಅದು ಭೋಜನ ಯಜ್ಞ ಆಗಿರಲಿ ಬೇರೆ ವಿಷಯ ಪದಾರ್ಥಗಳ ಭೋಗ ಆಗಲಿ ಅಲ್ಲಿ ಪ್ರಶಂಸನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಷಯ ಪದಾರ್ಥಗಳನ್ನು ಭೋಗ ಮಾಡುವಾಗ ಆದೇಶ ಮಾಡೋದು ಆ ಭೋಗ ಪದಾರ್ಥಗಳ ಸೃಷ್ಟಿಯಲ್ಲಿ ಭಗವಂತನ ಅದ್ಭುತ ಮಹಿಮೆಯನ್ನು ಕೊಂಡಾಡಬೇಕು ಆ ಭೋಗ ಪದಾರ್ಥಗಳು ನನಗೆ ಪ್ರಾಪ್ತಿಯಾಗುವಂತೆ ಕರುಣೆ ಮಾಡಿದೆಯಲ್ಲ ಭಗವಂತ ಆ ನಿನ್ನ ಮಹಿಮೆ ಅದನ್ನು ಸ್ತೋತ್ರ ಮಾಡಬೇಕು ಅದರಿಂದ ಆ ಪದಾರ್ಥಗಳಿಂದ ಸುಖ ಸಾಧನತ್ವದ ಸಿದ್ಧಿ ಉಂಟಾಗುವಂತೆ ಮಾಡಿದೆಯಲ್ಲ ಅಲ್ಲಿ ಭಗವಂತನ ಮತ್ತು ಅನಂತ ಮಹಿಮೆಗಳ ಅದ್ಭುತ ಶಕ್ತಿಯ ಗುಣಗಾನವನ್ನು ಮಾಡಬೇಕು ಹಾಗೆ ಆರಾಪ್ತಿಗಳೇ ಗುಣಕಥನ ಅಂತ ಲೋಕದಲ್ಲಿ ನಾವು ನಿತ್ಯ ಪೂಜೆ ಮಾಡುವಾಗ ಅನೇಕ ಆರತಿಗಳನ್ನು ಮಾಡ್ತೀವಿ ಹಬ್ಬದಲ್ಲಿ ಇನ್ನೂ ವಿಶೇಷವಾಗಿ ಮತ್ಸ್ಯ ಆರತಿ ಕೂರ್ಮ ಆರತಿ ಗಂಗಾ ಆರತಿ ಹಿಂಗೆ ನಾನಾ ರೀತಿಯಾಗಿರ್ತಕ್ಕಂಥ ಆರತಿಯನ್ನು ಹೇಗೆ ಮಾಡ್ತೀವೋ ಹಾಗೆ ಭಗವಂತನ ಗುಣಕಥನಗಳನ್ನು ಭಗವಂತ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ಆಯಾ ಜೀವರು ಅವರ ಯೋಗ್ಯತೆಗೆ ತಕ್ಕಂತೆ ಭಗವಂತನ ಗುಣಕಥನವನ್ನು ಮಾಡಬೇಕು ಅಂತ ತನ್ನ ಪೂರ್ವ ಕರ್ಮಾನುಸಾರ ಈಗಿನ ಪ್ರಯತ್ನಕ್ಕೆ ಅನುಗುಣವಾಗಿ ಭಗವಂತ ಇಷ್ಟೆಲ್ಲ ನನಗೆ ಸಾಧನಗಳನ್ನು ಕೊಟ್ಟಿದ್ದಾನೆ ವಿಷಯ ಪದಾರ್ಥಗಳನ್ನು ಕೊಟ್ಟಿದ್ದಾನೆ ಅಂತ ಅದನ್ನು ಇಷ್ಟೆಲ್ಲ ಉಪಕಾರ ಮಾಡಿರ್ತಕ್ಕಂಥ ಭಗವಂತನನ್ನು ನೆನೆದು ಸ್ಮರಣಾದಿಗಳನ್ನು ಮಾಡಿ ಅದನ್ನು ಅವನಿಗೆ ಸಮರ್ಪಣೆ ಮಾಡಬೇಕು ಹೆಚ್ಚಿದಂದರೆ ಬಯಸಿದಾಗಲಿ ಬಯಸಿದಾಗ ಕೊಡಲಿಲ್ಲ ಅಂತ ಗೊಣಗೋದಾಗಲಿ ಈ ರೀತಿಯಾಗಿ ಸರ್ವತ ಮಾಡಬಾರ್ದು ಅಷ್ಟೇ ಅಲ್ಲ ನಮಗಿಂತ ಇನ್ನೊಬ್ಬರು ಜ್ಞಾನದಲ್ಲೋ ರೂಪದಲ್ಲೋ ಬಲ ಸಾಮರ್ಥ್ಯ ಯಾವುದರಲ್ಲೂ ಹೆಚ್ಚಿದ್ದಾರೆ ಅಂತಾದರೆ ಭಗವಂತ ಅವರಲ್ಲಿ ವಿಶೇಷ ವಿಭೂತಿ ರೂಪ ಇಟ್ಟಿಯಾನೆ ಅಂತಹ ಭಗವಂತನ ಅದ್ಭುತ ಮಹಿಮೆಯ ವಿಭೂತಿ ರೂಪದ ಚಿಂತನೆಯನ್ನು ಮಾಡಬೇಕೇ ಹೊರತು ಸರ್ವತಾ ಮಾತ್ಸರ್ಯವನ್ನು ಮಾಡಬಾರದು ಅದರ ಬದಲಿಗೆ ಭಗವಂತನ ಗುಣಕಥನವನ್ನೇ ಮಾಡಬೇಕು ಅದೇ ಭಗವಂತನಿಗೆ ನಾವು ಮಾಡ್ತಕ್ಕಂಥ ನಿಜವಾದ ಮಂಗಳಾರತಿ ಅವನು ಕೊಟ್ಟಿದ್ದನ್ನು ಹೊಗಳಿದ್ರೆ ಅದೇ ಅವನಿಗೆ ಮಂಗಳಾರತಿ ಹೊರತು ನಿಂದೆ ಮಾಡಿ ಮುಖಕ್ಕೆ ಮಂಗಳಾರತಿ ಅಂತ ಲೋಕದಲ್ಲಿ ನಾವು ಮಾತಾಡ್ತೀವಲ್ಲ ಸರ್ವತಾ ಆ ರೀತಿಯಾಗಿ ಮಾಡಬಾರದು ಹೀಗೆ ಶೋಷೋಪಚಾರ ಪೂಜೆಯನ್ನು ಭಗವಂತನಿಗೆ ನಮ್ಮ ಶರೀರದಲ್ಲಿ ಅವನು ಕೊಟ್ಟಿರ್ತಕ್ಕಂಥ ಎಲ್ಲ ಪದಾರ್ಥಗಳಿಂದನೇ ಮಾಡಬೇಕು ಭಕ್ತಿಯುತವಾಗಿ ಅಂತ ಅರ್ಘ್ಯ ಪಾದ್ಯ ಆಚಮನ ಮಧುಪರ್ಕ ಪುನರಾಚಮನ ಸ್ನಾನ ವಸನ ಭೂಷಣ ವಸ್ತ್ರ ಉಪವೀತ ಆಸನ ಗಂಧ ಪುಷ್ಪ ಸ್ನಾನ ಧೂಪ ದೀಪ ನೈವೇದ್ಯ ನಮಸ್ಕಾರ ಹೀಗೆ ಆಧ್ಯಾತ್ಮಿಕ ಪೂಜಾ ಕ್ರಮದ ವಿವರಗಳನ್ನು ಬಾಹ್ಯದಲ್ಲಿ ಷೋಡಶೋಪಚಾರ ಪೂಜೆಯಲ್ಲಿ ಏನೆಲ್ಲ ಮಾಡ್ತೀವೋ ಅದೆಲ್ಲವನ್ನು ಕೂಡ ಈ ರೀತಿ ಮಾನಸ ಪೂಜೆಯಲ್ಲೇ ಯಾವ ರೀತಿಯಾಗಿ ಸಮರ್ಪಣೆ ಮಾಡಬೇಕು ಅನ್ನೋದನ್ನು ದಾಸರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು